ಬನ್ನಿ ಬನ್ನಿ ಓ ಕೊಳ್ಳ ಬನ್ನಿ ಬನ್ನಿ ಬನ್ನಿ ಓ ಕೊಳ್ಳ ಬನ್ನಿ ಹೊನ್ನ ಸಂಪಿಗೆ ಕೊಳ್ಳಿ ಚೆಂಗುಲಾಬಿಯ ಕೊಳ್ಳಿ ಹೊನ್ನ ಸಂಪಿಗೆ ಕೊಳ್ಳಿ ಚೆಂಗುಲಾಬಿಯ ಕೊಳ್ಳಿ ಮಲ್ಲೆ ಮಲ್ಲಿಗೆ ಕೊಳ್ಳಿ ಜಾಜಿ ಪಾದರಿ ಕೊಳ್ಳಿ ಇದು ಈಗಲೇ ಆಯ್ದ ಬಿಡಿ ಹೂವ ಕೊಳ್ಳಿ ಇದು ಈಗಲೇ ಆಯ್ದ ಬೆಳಗಿಗೆ ತೋರ ದಂಡೆಯ ಕೊಳ್ಳಿ ಗುರುಬೀರ ಬೆಳಗಿಗೆ ತೋರ ದಂಡೆಯ ಕೊಳ್ಳಿ ಮಡದಿ ಮಕ್ಕಳಿಗೆಲ್ಲ ಮುಡಿಯಾರಿಹುದು ಕೊಳ್ಳಿ ಕುಡಿಗೆ ದೇವರಿಗೆ ನೀನು ಮಾಲೆಯ ಕೊಳ್ಳಿ ಹೊಸದಾಗಿ ಬಂದಿ ದುಂಡು ಮಲ್ಲಿಗೆ ಕೊಳ್ಳಿ ಮುಡಿಗೆ ನಾಡಿಗೆ ಬಾಳಿ ನೊಸಗೆ ಚೆನ್ನಿರಿ ಬನ್ನಿ ಬನ್ನಿ ಬನ್ನಿ ಕೊಳ್ಳ ಬನ್ನಿ ಬನ್ನಿ पर्णी